Thank you. ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಮುದೀರೇತ್ ಅತ್ಯಂತ ಗಂಭೀರವಾದ ವನಪರ್ವಕ್ಕೆ ಪ್ರವೇಶ ಮಾಡ್ತೇವೆ ಶ್ರೀಮನ್ ಮಹಾಭಾರತದಲ್ಲಿ ತುಂಬ ದೊಡ್ಡದಾದ ಪರ್ವ ಅಂದರೆ ವನಪರ್ವ ಅದು ಬಿಟ್ಟರೆ ಶಾಂತಿ ಪರ್ವ ವನಪರ್ವದಲ್ಲೇನಾಯಿತು ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಮಾಡಿದರು ಇದೇ ಕಥೆ ವನವಾಸ ಕಾಲದಲ್ಲಿ ಏನು ಮಾಡಿದರು ಕಾಮ್ಯಕವನಕ್ಕೆ ಹೋದರು ದ್ವೈತವನಕ್ಕೆ ಹೋದರು ಕುರುಕ್ಷೇತ್ರಕ್ಕೆ ಹೋದರು ದಕ್ಷಿಣ ಭಾರತಕ್ಕೆ ಬಂದರು ಅವರು ಸುತ್ತಾಡದೇ ಇದ್ದ ಜಾಗ ಇಲ್ಲ ನಮ್ಮ ಉತ್ತರ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆಯಲ್ಲೇ ಸುತ್ತಾಡಿದ್ದಾರೆ ಪಾಂಡವರು ಇಲ್ಲಿದ್ದರು ಇಲ್ಲಿದ್ದರು ಇಲ್ಲಿದ್ದರು ಅಂತ ಹೇಳುವ ಸಾವಿರಾರು ದಂತಕಥೆಗಳು ಆಂಧ್ರದಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಇವತ್ತು ಮಹಾರಾಷ್ಟ್ರ ಅಂತ ಹೇಳುವ ಭಾಗದಲ್ಲಿ ಗೋವಾ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಬೇಕಾದಷ್ಟು ಉಂಟು ಇದನ್ನು ಒಂದೇ ಮಾತಲ್ಲಿ ಹೇಳಿ ಮುಗಿಸಬೇಕು ಈ ಪರ್ವದ ಕಥೆಯನ್ನು ಅಂದರೆ ಪಾಂಡವರು ಬರುವ ಮಹಾಭಾರತ ಯುದ್ಧಕ್ಕೆ ಶಕ್ತರಾಗುವುದಕ್ಕೋಸ್ಕರವಾಗಿ ಎರಡು ಕೆಲಸ ಮಾಡಬೇಕಾಯಿತು ಒಂದನೇದು ನಾನಾ ವಿಧವಾದ ದೇವತಾ ಪರೀಕ್ಷೆಗಳನ್ನು ಎದುರಿಸುವುದು ಕೊನೆಯ ಪರೀಕ್ಷೆ ಯಮ ಪರೀಕ್ಷೆ ಅವನು ಒಂದು ಬಕಪಕ್ಷಿ ರೂಪದಲ್ಲಿ ಕಾಮ್ಯ ಕವನದ ಸರೋವರದಲ್ಲಿ ಯಕ್ಷ ಸರೋವರದಲ್ಲಿ ಕೂತುಕೊಂಡು ಧರ್ಮರಾಜನ ಧರ್ಮವನ್ನು ಪರೀಕ್ಷೆ ಮಾಡಿ ಒಂದು ನೂರಿಪ್ಪತ್ತೆರಡು ಪ್ರಶ್ನೆಗಳನ್ನು ಕೇಳಿ ಅದು ಯಮ ಪರೀಕ್ಷೆ ಆರಂಭದಲ್ಲಿ ಶಿವ ಪರೀಕ್ಷೆ ಕಿರಾತಾರ್ಜುನೀಯದ ಕಥೆ ಇವರಿಬ್ಬರ ನಡುವೆ ಅನೇಕ ಋಷ್ಯಾಶ್ರಮಗಳನ್ನು ದರ್ಶನ ಮಾಡಿ ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅನೇಕ ಉಪಾಖ್ಯಾನಗಳನ್ನು ಕೇಳಿ ಪಾಂಡವರು ಪರಿಶುದ್ಧರಾಗ್ತಾರೆ ಅವರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ ಅಂತ ಈ ಕಥೆಯಲ್ಲಿ ಕಿರಾತನ ವೇಷದಲ್ಲಿ ಇದ್ದಂತಹ ಶಿವನನ್ನು ಅರ್ಜುನ ಸೋಲಿಸುವ ಮೂಲಕ ಪಾಶುಪದಾಸ್ತ್ರ ಸಂಪಾದನೆ ಮಾಡಿದ್ದು ಇವನು ಕೇಳದೆಯೇ ಪಾರ್ವತಿ ಅಂಜಲಿ ಕಾಸ್ತ್ರವನ್ನು ಕೊಟ್ಟದ್ದು ದೇವಲೋಕಕ್ಕೆ ಹೋಗಿ ಊರ್ವಶಿಯಲ್ಲಿ ಶಾಪವನ್ನು ಪಡ್ಕೊಂಡದ್ದು ಒಂದು ಅನುಗ್ರಹವಾದದ್ದು ಅದಾದ ಮೇಲೆ ನಳಚಕ್ರವರ್ತಿಯ ಕಥೆ ಅಗಸ್ತ್ಯೋಪಾಖ್ಯಾನ ಸರವಧೆ ಕಥೆ ಪ್ರಸಂಗ ಋಷ್ಯಶೃಂಗೋಪಾಖ್ಯಾನ ಸಗರ ಚಕ್ರವರ್ತಿಯ ಕಥೆ ಪರಶುರಾಮಾಭೋಖ್ಯಾನ ಅಷ್ಟಾವಕ್ರ ಚರಿತ್ರೆ ಸೌಗಂಧಿಕಾಹರಣ ಸಾವಿತ್ರಿ ಚರಿತ್ರೆ ಧರ್ಮವ್ಯಾಧೋಪಾಖ್ಯಾನ ಯಕ್ಷ ಪ್ರಶ್ನೆ ಈಗ ಅನೇಕ ಕಥೆಗಳು ಮಹಾಭಾರತದಲ್ಲಿ ಬರ್ತವೆ ನಡು ನಡುವೆ ಬಹಳ ಒಳ್ಳೆಯ ಸಂವಾದಗಳು ಬರ್ತವೆ ಈ ಉಪಾಖ್ಯಾನಗಳನ್ನು ಬಿಡುವುದಕ್ಕೂ ಇಲ್ಲ ಕಟ್ಟಿಕೊಳ್ಳುವುದಕ್ಕೂ ಇಲ್ಲ ವರ್ಷಗಟ್ಟಲೆ ಹೇಳಬೇಕು ಸೂಕ್ಷ್ಮದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಅವುಗಳನ್ನು ಪರಾಮರ್ಶೆ ಮಾಡೋಣ ಯಥಾಶಕ್ತಿ ಪಾಂಡವರ ಕಥೆಯನ್ನು ಒಂದಕ್ಕೆ ಒಂದಕ್ಕೆ ತಳಕಾಕಿ ಗಂಟು ಹಾಕ್ಕೊಂಡು ಹೋಗಬೇಕು ಈ ಪ್ರಾರಂಭ ಮಾಡ್ತೇವೆ ಧರ್ಮರಾಜನ ಹಿಂದೆ ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ಬ್ರಾಹ್ಮಣರು ಹೊರಟು ಬಿಟ್ಟರು ಊರಿನಿಂದ ಹಾಗೆ ರಾಮಚಂದ್ರ ಸ್ವಾಮಿ ರಾಮಾಯಣದಲ್ಲಿ ವನವಾಸಕ್ಕೆ ಹೋದರೆ ಪೌರರೆಲ್ಲರೂ ರಾಮನ ಹಿಂದೆ ಹೋದರು ಅವರನ್ನು ಕಷ್ಟಪಡ್ತಾರಲ್ಲ ನಮಗೋಸ್ಕರವಾಗಿ ಎಂಬುದಾಗಿ ವಂಚಿಸಿ ರಾಮಚಂದ್ರ ಸಿಂಗಿಬೇರ್ಪುರದಿಂದ ಮುಂದಕ್ಕೆ ರಥವನ್ನು ಉತ್ತರಕ್ಕೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಹಾಗೆ ಹಾಗೂ ನಡೆಸಿ ದಾರಿ ತಪ್ಪುವಂತೆ ಮಾಡಿ ಮಲಗಿದ್ದವರನ್ನ ಉಪಾಯದಿಂದ ಊರಿಗೆ ಕಳಿಸಿಕೊಡ್ತಾನೆ ಅವರವರ ಕುಟುಂಬಗಳಿಗೆ ಭಂಗವಾಗದೆ ಅಲ್ಲಿ ಅಂತ ಇಲ್ಲಿ ಹಾಗಾಗಲಿಲ್ಲ ಸಾವಿರಾರು ಸಾವಿರಾರು ಬ್ರಾಹ್ಮಣರು ಬಂದುಬಿಟ್ರು ನಮಗೆ ಬೇಡ ದುರ್ಯೋಧನ ರಾಜ್ಯ ನಿಮಗೆ ಅವಮಾನ ಮಾಡಿದ ಮೇಲೆ ನಮಗೆ ನೆಮ್ಮದಿ ಇಲ್ಲಿ ಇಲ್ಲಿ ಕೂತ್ಕೊಂಡು ವೇದ ಓದಿದರೆ ಪ್ರಯೋಜನ ಅಂತ ಅವರೆಲ್ಲ ಬಂದ ಮೇಲೆ ಧರ್ಮರಾಜ ಕೇಳಿದ ನೋಡಿ ನಾನೇ ನಿರ್ಗತಿಕನಾಗಿದ್ದೇನೆ ನಿಮಗೆ ಇಷ್ಟೊಂದು ಜನರನ್ನ ಅತ್ಯಂತ ಪ್ರೀತಿಯಿಂದ ಮಕ್ಕಳಂತ ಒಂದು ಕಾಲದಲ್ಲಿ ನೋಡಿಕೊಂಡು ನಾನು ನಿಮ್ಗೆ ಎಲ್ಲಿಂದ ಅನ್ನವನ್ನು ತರಲಿ ನಿಮ್ಮನ್ನು ಹೇಗೆ ಉಪಚಾರ ಮಾಡಲಿ ದಯವಿಟ್ಟು ನಾನು ಕ್ಷಮಿಸಬೇಕು ಅಂದಾಗ ಧೌಮ್ಯರು ಒಂದು ಉಪದೇಶವನ್ನು ಕೊಟ್ಟರು ಕಾಡಲ್ಲಿದ್ದ ಋಷಿಗಳು ಸೂಚನೆ ಮಾಡಿದರು ಸೂರ್ಯನನ್ನು ಪ್ರಾರ್ಥನೆ ಮಾಡಿದರೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅದರ ನಿಮಿತ್ತವಾಗಿ ನಮ್ಮಲ್ಲಿ ಕಾಡಲ್ಲಿರುವವರಿಗೆ ಒಂದು ಎಲೆಯಲ್ಲಿ ಊಟ ಹಾಕಿಬಿಟ್ರೆ ಸಾಕು ಏನಾದರೂ ಸಣ್ಣ ಪದಾರ್ಥ ದುರ್ಯೋಧನ ರಾಜ್ಯ ಬೇಡ ಎಂಬುದಾಗಿ ಹೇಳಲಾಗಿ ಶೌನಕ ಮಹರ್ಷಿಗಳು ಅಲ್ಲಿ ದಯಮಾಡಿಸಿ ಸೂರ್ಯ ಮಂತ್ರವನ್ನು ಉಪದೇಶ ಮಾಡ್ತಾರೆ ಮಹಾಭಾರತದಲ್ಲಿ ಅನೇಕ ದಿವ್ಯ ಸ್ತೋತ್ರಗಳು ಉಂಟು ಎಂಬುದಕ್ಕೆ ಇದು ಮೊದಲನೇ ಉಪಾಖ್ಯಾನ ಸೂರ್ಯನನ್ನ ನೂರೆಂಟು ಶ್ಲೋಕಗಳಲ್ಲಿ ನೂರೆಂಟು ಶ್ರೀನಾಮಗಳಲ್ಲಿ ಧ್ಯಾನ ಮಾಡ್ತಾನೆ ಧರ್ಮರಾಜ ಒಂದು ಮಂತ್ರವನ್ನು ಉಪದೇಶ ಮಾಡಿದರೆ ಅದನ್ನು ತನ್ನದಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತಾರವಾಗಿ ಧರ್ಮರಾಜ ಹೇಳ್ತಾನೆ ಒಂದು ಎರಡು ಶ್ಲೋಕ ಮಾತ್ರ ಓದಿ ತೋರಿಸ್ಬೋದು ಆಚರ सुरगणपितृयक्षसेवितम् असुरनिशाचरसिद्धवन्दितम् वरकनकहुताशनप्रभं ಭಾಸ್ಕರಂ ಸುರಗಣ भास्करम् ಸೇವಿತಂ ಸೂರ್ಯನನ್ನು ಉಪಾಸನೆ ಮಾಡದಿದ್ದವ್ರು ಯಾರೂ ಇಲ್ಲ ದೇವತೆಗಳು ಪಿತೃಗಳು ಯಕ್ಷರು ಕೂಡ ಅಸುರ ನಿಶಾಚರ ಸಿದ್ಧವಂದಿತಂ ವರಕನಕ ಹುತಾಶನ ಪ್ರಭಂ ಬಂಗಾರದ ಕಿರಣಗಳನ್ನು ಸೂಸ್ತಕ್ಕಂಥ ಸೂರ್ಯನನ್ನು ಇದು ಪ್ರಣಿಪತಿ ತೋಸ್ಮಿ ಹಿತಾಯ ಭಾಸ್ಕರಂ ಭಾಹ ಕರೋತಿ ಭಾ ಅಂದರೆ ಬೆಳಕು ಲೋಕಕ್ಕೆ ಬೆಳಕನ್ನು ಕೊಡುವವನು ತನ್ಮೂಲಕ ಎಲ್ಲರಿಗೂ ಜೀವನವನ್ನು ಕೊಡುವವನು ಎಂಬುದಾಗಿ ಈ ಸ್ತೋತ್ರದ ಕೊನೆಯ ವಾಕ್ಯ ಇದನ್ನು ಯಾರು ಭಕ್ತಿಯಿಂದ ಈ ಸ್ತೋತ್ರ ಪಡಿಸ್ತಾರೆಯೋ ಅವರಿಗೆ ಅನ್ನದ ಕೊರತೆ ಇಲ್ಲ ಅನ್ನೋ ಫಲಶ್ರುತಿಯನ್ನು ಹೇಳ್ತಾರೆ ಸೂರ್ಯ ಪ್ರತ್ಯಕ್ಷನಾಗಿ ಒಂದು ದೊಡ್ಡ ತಾಮ್ರದ ಪಾತ್ರೆ ತಾಮ್ರ ಪಿಠರವನ್ನು ನೀರಿನ ಮಧ್ಯದಲ್ಲಿ ನಿಂತು ಧ್ಯಾನ ಮಾಡ್ತಿದ್ದ ಪರಳ ಪರ್ಯಂತ ನೀರಲ್ಲಿ ನಿಂತುಕೊಂಡು ಧರ್ಮರಾಜ ಅವನಿಗೆ ಎದುರಾಗಿ ಸೂರ್ಯ ಬಂದು ಇದೋ ಮಗು ಈ ವತ್ಸ ಈ ಪಾತ್ರೆಯನ್ನು ಸ್ವೀಕಾರ ಮಾಡು ಇದು ನಿನಗೆ ಅಕ್ಷಯ ಪಾತ್ರೆ ಏನು ಮಾಡುತ್ತೆ ಅಂದರೆ ಬೆಳಗ್ಗೆ ಶುದ್ಧವಾಗಿ ತೊಳೆದು ಇದನ್ನು ಸುಮ್ಮನೆ ಹಾಗೆಯೇ ಅಡುಗೆ ಮನೆಯಲ್ಲಿಟ್ಟು ನಿನಗೆ ಏನೇನು ಬೇಕು ಪ್ರಾರ್ಥನೆ ಮಾಡಿದರೆ ಈ ಈ ಪಾತ್ರೆ ಅದೆಲ್ಲವನ್ನು ಕೊಡುತ್ತೆ ಉರಿ ಹಚ್ಚಬೇಕಾಗಿಲ್ಲ ನೀರಿಡಬೇಕಾಗಿಲ್ಲ ತರಕಾರಿ ತಂದು ಹೆಚ್ಚಿ ಅದರೊಳಗೆ ಹಾಕಬೇಕಾಗಿ ಪಾಯಸ ಬೇಕು ಹುಳಿ ಬೇಕು ಅನ್ನ ಬೇಕು ಎಷ್ಟು ಬೇಕು ದ್ರೌಪದಿ ಊಟ ಮಾಡಿ ಪಾತ್ರೆ ತೊಳೆಯುವ ತನಕ ಬೆಳಗ್ಗಿಂದ ಸಂಜೆ ತನಕ ಎಷ್ಟು ಕೋಟಿ ಜನರು ಬಂದರೂ ಅವರಿಗೆಲ್ಲರಿಗೂ ಆತಿಥ್ಯವನ್ನು ಮಾಡುವಂತೆ ಇದೋ ಇದನ್ನು ಸ್ವೀಕಾರ ಮಾಡುವಂಥ ಅನ್ನದ ಕೊರತೆ ನೀಗುವಂತೆ ಆ ಪಾತ್ರೆಯನ್ನು ಕೊಟ್ಟ ಈ ಸ್ತೋತ್ರದ ಮಹಿಮೆ ರಾಮಾಯಣದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಇದ್ದ ಹಾಗೆ ಧರ್ಮರಾಜನಿಗೆ ತನ್ನ ಜೊತೆಯಲ್ಲಿದ್ದವರಿಗೆಲ್ಲ ಅಲ್ಲಿಂದ ಹನ್ನೆರಡು ವರ್ಷ ಅವರು ತನ್ನನ್ನು ಬಿಟ್ಟು ಹೋಗದೇ ಇರುವಂತೆ ನಿತ್ಯವೂ ಪುಷ್ಕಳವಾದ ಭೋಜನಕ್ಕೆ ಅವಕಾಶವಾಯಿತು ರಾಮಚಂದ್ರ ಪ್ರಜೆಗಳನ್ನು ಕೈ ಬಿಟ್ಟರು ಧರ್ಮರಾಜ ತನ್ನ ಪ್ರಜೆಗಳನ್ನು ಕೈ ಬಿಡಲಿಲ್ಲ ಅನ್ನೋದು ಬಹಳ ದೊಡ್ಡ ತತ್ವ ಎರಡನೇದು ಕಾಡಲ್ಲಿದ್ದರೂ ಧರ್ಮರಾಜನಿಗೆ ಊರಲ್ಲಿ ಇದ್ದದ್ದಕ್ಕಿಂತ ಹೆಚ್ಚು ಸುಖ ಉಂಟಾಯಿತು ಅದಕ್ಕೆ ದುಷ್ಟ ಹತ್ರ ಇಲ್ಲ ಶಿಷ್ಟರೆಲ್ಲ ಹತ್ರ ಇದ್ದಾರೆ ಆದ್ದರಿಂದ ಪ್ರತಿನಿತ್ಯವೂ ದೇವಿ ಯುಧಿಷ್ಠಿರಂ ಭೋಜಯಿತ್ವ ಶೇಷಮಷ್ಣಾದಿ ಪಾರ್ಷತಿ ಬ್ರಾಹ್ಮಣರಿಗೆಲ್ಲ ಊಟ ಬಡಿಸೋ ತನಕ ಧರ್ಮರಾಜ ಊಟ ಮಾಡ್ತಾ ಇರಲಿಲ್ಲ ಧರ್ಮರಾಜ ಊಟ ಮಾಡೋ ತನಕ ದ್ರೌಪದಿ ಊಟ ಮಾಡ್ತಾ ಇರಲಿಲ್ಲ ದ್ರೌಪದ್ಯಾಂ ಭುಜ್ಯಮಾನಾಯಾಮ್ ತದನ್ನಂ ಕ್ಷಯಮೇತಿ ಚ ದ್ರೌಪದಿ ಊಟ ಮಾಡಿ ಪಾತ್ರೆ ತೊಳೆದಿಟ್ಟು ಅದರಲ್ಲಿ ಅನ್ನ ಬರ್ತಾ ಇರಲಿಲ್ಲ ಹೀಗೆ ನಡೆಯಿತು ಈ ಕಡೆಯಲ್ಲಿ ನನ್ನ ಮತ್ತೆ ಮತ್ತೆ ಕರೀತಾನೆ ಧೃತರಾಷ್ಟ್ರ ಏನು ಹೇಳಿ ಈ ಕಥೆ ಬೇಜಾರು ನನಗೆ ನನಗೆ ಯಾಕೋ ಕೆಟ್ಟ ಬುದ್ಧಿ ಬಂತು ಏನು ಮಾಡ್ತಾ ಇರ್ಬೋದು ಈಗ ಇವನಿಗೆ ನೋಡಿದ್ದಾನೆ ಕಾಡಿಗೆ ಕಳಿಸಿದ ಮೇಲೆ ಅವ್ರು ಅಲ್ಲಿ ಏನು ಮಾಡಿದ್ರೆ ವಾಸಿ ತಲೆ ಕಳಕಾಗಿ ನಿಂತರ ವಾಸಿಯೇ ಯೋಗಾಭ್ಯಾಸ ಮಾಡಿದ್ರೆ ವಾಸಿಯೇ ನನ್ನ ಮಕ್ಕಳಿಗೆ ಯಾರು ಬುದ್ಧಿ ಹೇಳೋರು ಪ್ರತಿಜ್ಞೆ ನಿಜವಾಗುತ್ತೇನೋ ಭೀಮಾ ತೊಡೆ ಮುರಿತಾನೇನೋ ನನ್ನ ಮಗನ ರಕ್ತವನ್ನು ಕುಡಿತಾನೇನೋ ತಿರುಗಿ ತಿರುಗಿ ಕೇಳುವುದು ಅದಕ್ಕೆ ಒಂದು ದಿವಸ ವಿದುರ ನಿಷ್ಠುರವಾಗಿ ಹೇಳಿಬಿಟ್ಟ ಮಹಾರಾಜರೇ ನೀವು ಕೇಳಿದ್ದೇ ಕೇಳ್ತೀರಿ ಮಾಡಿದ್ದೇ ಮಾಡ್ತೀರಿ ನಿಮಗೆ ಬುದ್ಧಿ ಹೇಳುವುದು ಒಂದೇ ನರಿಗಳಿಗೂ ಬುದ್ಧಿ ಹೇಳುವುದು ಒಂದೇ ನಾನು ಆಗಲೇ ಹೇಳಿದೆ ಮಗನನ್ನು ಬಿಟ್ಟುಬಿಡಿ ಅಂತ ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ದೊಡ್ಡ ಮಗನನ್ನು ಹೊರಗೆ ದಬ್ಬಿಬಿಡಿ ದೇಶ ಭ್ರಷ್ಟ ಮಾಡಿಬಿಡಿ ತುಂಡು ಮಾಡಿ ನಾಯಿ ನರಿಗಳಿಗೆ ಹಂಚಿಬಿಡಿ ಧರ್ಮರಾಜನನ್ನು ಕರೆಸಿ ಅವನಿಗೆ ತಪ್ಪಾಯಿತು ಅಂತ ಹೇಳಿ ರಾಷ್ಟ್ರವನ್ನು ಕೊಟ್ಟುಬಿಡಿ ಒಂದು ಸಲ ಸೋತಿದ್ದೆಲ್ಲವನ್ನು ಕೊಡುವ ಶಕ್ತಿ ಇದ್ದವರು ಈಗ ವನವಾಸವನ್ನೂ ರದ್ದು ಮಾಡಿ ಎರಡನೇ ದ್ಯೋತ ಫಲವನ್ನು ನಿಷ್ಕ್ರಿಯ ಮಾಡಿ ಧರ್ಮರಾಜನ ಖಂಡಿತ ನಿಮಗೆ ಕೊಡೋ ಶಕ್ತಿ ಇದೆ ಅಂತ ಹೇಳಿದ ಕೂಡಲೇ ಧೃತರಾಷ್ಟ್ರನ ಕೋಪ ಬಂದುಬಿಡ್ತು ನೀ ಯಾವಾಗಲೂ ಪಾಂಡವರ ಪಕ್ಷವನ್ನೇ ವಹಿಸಿ ಮಾತನಾಡ್ತೀಯೇ ನಿನಗೆ ಅವರಲ್ಲೇ ಪ್ರೀತಿ ಇದ್ದ ಪಕ್ಷದಲ್ಲಿ ನೀನು ಬೇಕಾದ್ರೆ ಕಾಡಿಗೆ ಹೋಗಿ ಅವ್ರ ಜೊತೆಯಲ್ಲಿರ್ಬೋದು ಇರಬೇಡ ಹೋಗು ಅಂತ ಬೈದು ಕಳಿಸಿಬಿಟ್ಟ ಬಿದಿರು ನುಗೋದೇ ಬೇಕಾಗಿತ್ತು ಅಪ್ಪಣೆ ನೀವೇ ಹೇಳಿದ್ಮೇಲೆ ನಾನು ಯಾಕೆ ಇರಬೇಕಿಲ್ಲಿ ಅಂತ ಅವನು ಹೊರಟ ಅಲ್ಲಿ ಇಲ್ಲಿ ಕೇಳಿಕೊಂಡು ಪಾಂಡವರೆಲ್ಲಿದ್ದಾರೆ ಅಂತ ಬರುವ ಹೊತ್ತಿಗೆ ಒಂದು ತಿಂಗಳಾಗಿತ್ತು ಕಾಮ್ಯಕವನ ಎಂಬುವುದು ಕುರುಕ್ಷೇತ್ರದ ಒಂದು ಮೂಲೆಯಲ್ಲಿದ್ದ ಒಂದು ತೀರ್ಥ ನಾವು ಹೋಗಿದ್ದೇವೆ ದ್ವೈತವನ ಅಂತ ಒಂದು ಇನ್ನೊಂದು ಕಡೆಯಲ್ಲಿ ವೈಶಂಪಾಯನ ಕೊಳ ಅದು ಒಂದು ನೂರು ಮೈಲಿ ಉದ್ದ ಒಂದು ನೂರು ಮೈಲಿ ಅಗಲ ಇರುವಂಥ ಒಂದು ವಿಚಿತ್ರವಾದ ಕ್ಷೇತ್ರ ಕುರುಕ್ಷೇತ್ರ ಏಳೂವರೆ ಲಕ್ಷ ತೀರ್ಥಗಳು ಇವತ್ತಿಗೂ ಅಲ್ಲಿ ಕಾಣಿಸ್ತವೆ ವೈಶಂಪಾಯನ ಕೊಳಕ್ಕೆ ಇವತ್ತು ಪೆಹೋವಾ ಎಂಬುದಾಗಿ ಹೇಳ್ತಾರೆ ದುರ್ಯೋಧನ ಸತ್ತು ಬಿದ್ದ ಜಾಗ ಅದು ಒಂದು ಕಾಲದಲ್ಲಿ ವ್ಯಾಸರು ತಪಸ್ಸು ಮಾಡಿದ್ದು ಅದೇ ಜಾಗದಲ್ಲಿ ಎಂದರು ತಪಸ್ಸು ಮಾಡಿದ್ದು ಅನೇಕ ರಮ್ಯವಾದ ತೀರ್ಥಗಳು ಯಕ್ಷರು ಗಂಧರ್ವರು ಕಿನ್ನರರು ಅಪ್ಸರೆಯರು ಬಂದು ಬಂದು ಅಲ್ಲಲ್ಲಿ ಸ್ನಾನ ಮಾಡ್ತಾ ಇದ್ದರು ಇವತ್ತು ಈ ಟೂರಿಸ್ಟ್ಗಳ ಕಾಟದಿಂದ ಅಷ್ಟು ಶುದ್ಧವಾಗಿಲ್ಲ ಆದರೆ ಸರ್ಕಾರದವರು ತಕ್ಕ ಮಟ್ಟಿಗೆ ಚೆನ್ನಾಗಿ ಇಟ್ಟಿದ್ದಾರೆ ಅದು ಕಾಮ್ಯಕವನ ಅಂತ ಒಂದು ಜಾಗ ವಿದುರ ದೂರದಿಂದ ಬಂದದ್ದನ್ನು ನೋಡಿದ ಧರ್ಮರಾಜ ಓಹೋ ನಾವು ಕಾಡಿಗೆ ಬಂದದ್ದು ಸಾಲದು ಅಂತ ಮತ್ತೆ ಜೋಜಿಗೆ ಹೇಳಿ ಕಳಿಸಿದ್ದಾರೋ ಏನೋ ನಮ್ಮನ್ನು ಕೊಲ್ಲಬೇಕು ಅಂತ ಕಾಣುತ್ತೆ ಅಂದಾಗ ನೀವು ಸುಮ್ಮನೆ ನಾ ಚಿಂತೆ ನನಗೆ ಬಿಟ್ಬಿಡು ಮುಗಿಸ್ತೇನೆ ಅಂತ ಗದಾ ದಂಡವನ್ನು ತಗೊಂಡ ಆದರೆ ಬಂದವನು ವಿದುರ ಅಂತ ತಿಳಿದ ಮೇಲೆ ಚಿಕ್ಕಪ್ಪ ಹೇಗಿದ್ದೀಯೇ ಏನಾಯಿತು ಅಂತ ಕೇಳಿದಾಗ ಏನೇ ಹೇಳಿ ನಿಮ್ಮ ದೊಡ್ಡಪ್ಪನ ನಾ ಬೇಡವಂತೆ ಅದಕ್ಕಾಗಿ ಬಂದಿದ್ದೇನೆ ಸರಿ ನಮ್ಮ ಜೊತೆಯಲ್ಲೇ ಬಿಡು ಅಂತ ಇವರು ಹೀಗೆ ಹೇಳ್ತಾ ಇದ್ದಾರೆ ಈ ಕಡೆ ಇಲ್ಲಿ ಕೌರವರು ಪಾಂಡವರನ್ನು ಹೇಗಾದರೂ ಕೊಲ್ಲಬೇಕು ಅಂತ ಪಾಂಡವ ಸಂಹಾರ ಚಿಂತನೆ ಮಾಡ್ತಾ ಇದ್ದಾರೆ ವೇದವ್ಯಾಸರು ಬಂದರು ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿದರು ಆಗಿದ್ದ ಅನರ್ಥ ಸಾಲದು ಅಂತ ಪಾಂಡವರ ಮೇಲೆ ಇನ್ನು ಕಷ್ಟಿ ಮಸೀತಾ ಇದ್ದೀಯಾ ಈಗಲೇ ಸತ್ತು ಹೋಗ್ಬಿಡ್ತೀಯೇ ಈ ದುರ್ವಿದ್ಯೆಯನ್ನು ಬಿಡು ಎಂಬುದಾಗಿ ಹೇಳಿದರು ಅದಾದ ಕೆಲವು ದಿವಸದಲ್ಲಿ ಮೈತ್ರೇಯ ಮಹರ್ಷಿಗಳು ವ್ಯಾಸರ ಪರಾಶರರ ಶಿಷ್ಯರು ಸಭೆಗೆ ಆಗಮಿಸಿದರು ದುರ್ಯೋಧನ ಅವರನ್ನು ಗೌರವಿಸಲಿಲ್ಲ ಅವರು ಬಂದಾಗ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದವನು ದ್ರೌಪದಿಗೆ ಎಡತೊಡೆಯನ್ನು ತೋರಿಸಿದಂತೆ ಮೈತ್ರೇಯರು ಬಂದರು ಬರಗಾಲು ಚಾಚಿಕೊಂಡು ನಿಂತಿದ್ದನ್ನು ನೋಡಿದರು ಅವರೊಂದು ಬಿಲ್ಲು ತಂದಿದ್ದರು ಆ ಬಿಲ್ಲನ್ನು ದುರ್ಯೋಧನೆಗೆ ಅನುಗ್ರಹ ಮಾಡಿ ಕೊಡಬೇಕು ಅಂತ ತಂದಿದ್ದು ಅವನು ಕೂತಿರ್ತಕ್ಕ ಅಹಂಕಾರದ ಮುದ್ರೆಯನ್ನು ನೋಡಿ ಬಿಲ್ಲನ್ನು ಮುರಿದು ಹಾಕಿ ಕೆಲವು ಧೂರ್ತ ನಿನ್ನ ತೊಡೆಯನ್ನು ಮುರಿದು ಭೀಮಸೇನ ಸಾಯಿಸ್ರಿ ಎಂಬುದಾಗಿ ಅವರು ಶಾಪವನ್ನು ಹಾಕಿ ಹಿಂದೆ ಮುಂದೆ ನೋಡದೆ ಹೋಗಿಬಿಟ್ರು ಒಂದರ ಮೇಲೊಂದು ಶಾಪಗಳನ್ನೇ ಮೈತ್ರೇಯೋ ವಾರಿ ಉಪಸ್ಪೃಶ್ಯ ಕೈಯಲ್ಲಿ ನೀರನ್ನು ಹಿಡಿದು ಶಾಪವನ್ನು ಕೊಟ್ಟಿದ್ದಾರೆ ಈ ಮಹರ್ಷಿ ಶಾಪ ತಟ್ಟುಬಿಡ್ತು ಇನ್ನೊಂದು ಕಡೆಯಲ್ಲಿ ಕೆಮ್ಮೀರನೆಂಬ ಒಬ್ಬ ದುಷ್ಟ ಬಕಾಸುರನ ಸೋದರ ಅವನನ್ನು ಭೀಮಸೇನ ಸಂಹಾರ ಮಾಡ್ತಾನೆ ಅದು ಏಕಚಕ್ರಪುರದ ಕಥೆಗೆ ಸೇರಿಸಿದ್ದು ಇನ್ನೊಂದು ತಿಂಗಳು ಕಳೆಯಿತು ಪಾಂಡವರು ಕಾಡಿಗೆ ಹೋಗಿ ಎರಡು ತಿಂಗಳಾಯಿತು ನಿಮ್ಗೆ ಆಶ್ಚರ್ಯವಾಗಬಹುದು ಎರಡು ತಿಂಗಳ ತನಕ ಕೃಷ್ಣ ಬಂದು ಭೇಟಿಯಾಗಲಿಲ್ಲ ಪಾಂಡವರನ್ನು ಏನು ಮಾಡ್ತಾ ಇದ್ದ ಕೃಷ್ಣ ದ್ವಾರಕೆಯನ್ನು ಶಾಲ್ವ ಎಂಬ ಒಬ್ಬ ದುಷ್ಟ ಅಂಬೆಯನ್ನು ಪ್ರೀತಿ ಮಾಡಿದ್ದವನು ಮುತ್ತಿಗೆ ಹಾಕಿದ್ದ ಪ್ರದ್ಯುಮ್ನ ಅದನ್ನು ತಡೆದಿದ್ದ ಅದು ಮಾಯಾಭಿಮಾನವಾದದ್ದರಿಂದ ಸ್ವಯಂ ಕೃಷ್ಣನೇ ಬಂದು ಆ ಶಾಲ್ವನನ್ನು ಸಂಹಾರ ಮಾಡಿ ಸೌಭವ್ಯ ವಿಮಾನವನ್ನು ಹಾಳು ಮಾಡಿ ಅದು ಒಂದು ಎರಡು ತಿಂಗಳು ದ್ವಾರಕೆಯಲ್ಲಿ ದೊಡ್ಡ ಕೋಲಾಹಲ ಕೃಷ್ಣ ಕೊಡುವ ನೆಪ ಮನಸ್ಸು ಮಾಡಿದರೆ ಬರ್ಬೋದಾಗಿತ್ತು ಆದರೆ ಪಾಂಡವರು ಸ್ಮರಿಸಲಿಲ್ಲ ಅನ್ನೋ ಕಾರಣ ಕಾಡಿಗೆ ಬರ್ತಾ ಇದ್ದಾನೆ ಕೃಷ್ಣ ಗರುಡಧ್ವಜ ದೂರದಿಂದ ನೋಡಿದರು ಪಾಂಡವರು ತುಂಬ ಹೃದಯ ಸ್ಪರ್ಶಿಯಾದಂಥ ಪ್ರಸಂಗ ಕೃಷ್ಣನ ನೋಡಿ ಪಾಂಡವರು ಆಲಿಂಗಿಸಿಕೊಂಡರು ದ್ರೌಪದಿ ದೇವಿ ಮಾತ್ರ ಹೊರಗಡೆಯೇ ಬರಲಿಲ್ಲ ಈ ಪ್ರಸಂಗ ಹೇಗೆ ವರ್ಣನೆ ಮಾಡೋಣ ಒಂದು ಗುಡಿಸಲನ್ನ ಭಾಗದ ಮೂಲೆಯಲ್ಲಿ ಅವಿತುಕೊಂಡು ನಿಂತಿದ್ದಾಳೆ ಒಂಟಿ ವಸ್ತ್ರ ಹುಟ್ಟಿದ್ದಾಳೆ ತಲೆ ಮುಡಿ ಹಾಗೆಯೇ ಬಿಚ್ಚಿದೆ ಪಾಂಡವರೆಲ್ಲ ಕೃಷ್ಣನ ಧರ್ಮರಾಜಾದಿಗಳು ಭೀಮ ಮೊದಲಾದವರು ಆಲಿಂಗಿಸಿಕೊಂಡರು ಅರ್ಜುನ ನಕುಲ ಸಹದೇವರು ಅವರು ನಮಸ್ಕಾರ ಮಾಡಿದರು ಕಣ್ಣಿಗೆ ಕಣ್ಣು ಸಂಧಿಸಿತು ಪಾಂಡವರ ಕಣ್ಣಲ್ಲಿ ನೀರು ಉಂಟಾಯಿತು ಕೃಷ್ಣ ನೀನು ಕೈ ಬಿಟ್ಬಿಟ್ಟೆ ಕೈ ಬಿಟ್ಬಿಟ್ಟೆ ಎನ್ನುವ ಭಾವದಲ್ಲಿ ವೈಶಂಪಾಯನ ಕಥೆ ಹೇಳ್ತಾರೆ ತೋಷ್ಣೀಮಾಸೀತಿಗೆ ತದಪ್ಪಾರ್ಥಂ ಇತ್ಯುವಾ ಜನಾರ್ದನ ಯಾರು ಏನು ಮಾತಾಡಲಿಲ್ಲ ಸ್ವಲ್ಪ ಹೊತ್ತು ಆಗ ಕೃಷ್ಣನೇ ಮಾತನ್ನ ಶುರು ಮಾಡ್ತಾನೆ ಮಮ್ಮ ಇವತ್ತು ತವ ವಿವಾಹಂ ಎಲ್ಲೋ ಅರ್ಜುನ ನಾನು ನೀನು ಎಂಥ ಸ್ನೇಹಿತರು ಮಮ ಇವತ್ತು ತವ ನಾನು ನಿನ್ನವನು ನೀನು ನನ್ನವನು ಏ ಮದೀಯಾಹ ತವ ಇವತೇ ನನ್ನವರೆಲ್ಲ ನಿನ್ನವರು ಯಸ್ತ್ವಾನ್ ದ್ವೇಷಿ ಸಮಾನ್ ದ್ವೇಷ್ಟಿ ನಿನ್ನನ್ನು ದ್ವೇಷ ಮಾಡಿದವರು ನನ್ನನ್ನು ದ್ವೇಷ ಮಾಡಿದ ಹಾಗೆ ಯಸ್ತ್ವಾಮನು ಸಮಾಮನು ಯಾವ ನಿನ್ನನ್ನು ಅನುಸರಿಸ್ತಾನೆಯೋ ಅವನು ನನ್ನನ್ನು ಅನುಸರಿಸ ಮಾಡಿದ ಹಾಗೆ ನರಸ್ತಮಸದು ದುರ್ದರ್ಶ ಹರಿ ನಾರಾಯಣೋ ಕ್ಯಹಂ ನೀನು ನರ ನಾನು ನಾರಾಯಣ ಅನನ್ಯ ಸ್ವಂ ಇಲ್ಲೆಲ್ಲ ಮಂತ್ರಾರ್ಥಗಳನ್ನು ಹೇಳ್ತಾರೆ ಕೃಷ್ಣನಿಗೂ ಅರ್ಜುನನಿಗೂ ಇರುವ ಸಂಬಂಧದಲ್ಲಿ ಕೃಷ್ಣನಿಗೂ ಲೋಕದಲ್ಲಿರ್ತಕ್ಕ ಪ್ರತಿಯೊಂದು ಜೀವರಾಶಿಗೂ ಇರುವ ಸಂಬಂಧ ಇದು ಮಂತ್ರ ಅರ್ಥವನ್ನು ಹೇಳುತ್ತಂತೆ ಅವಿನಾಭಾವ ಭಕ್ತನನ್ನು ಬಿಟ್ಟು ಭಗವಂತ ಇಲ್ಲ ಭಗವಂತನನ್ನು ಬಿಟ್ಟು ಭಕ್ತ ಇಲ್ಲ ಭಕ್ತ ಪರಾಧೀನ ಎಂಬುದನ್ನು ಹೇಳುತ್ತೆ ಆದಮೇಲೆ ಯಾರೋ ಕೆಮ್ಮಿದ್ರಲ್ಲ ಅಂತ ಆ ಕಡೆ ನೋಡಿದ ಕೃಷ್ಣ ದ್ರೌಪದಿ ಬಾಗಿಲು ಹಿಂದೆ ನಿಂತಿದ್ದಾಳೆ ಹುಟ್ಟಿದ್ದು ಒಂಟು ವಸ್ತ್ರ ಅವನು ಬರೋದು ಗೊತ್ತಿಲ್ಲ ತಲೆ ಬಿಚ್ಚಿದ್ದಾಳೆ ಹಾಗೆಯೇ ಗೊಳೋಂತಳುವುದನ್ನು ನೋಡಿ ಹತ್ತಿರ ಹೋಗಿ ಅವಳನ್ನು ಮುಟ್ಟಿ ತಲೆಯನ್ನೇ ಬರೆಸಿ ಕೃಷ್ಣ ಸಮಾಧಾನ ಮಾಡ್ತಾನೆ ಆಗ ಕಟ್ಟೆ ಒಡೆದು ದ್ರೌಪದಿ ಹೇಳ್ತಾಳೆ ಪೂರ್ವೇ ಪ್ರಜಾ ವಿಸರ್ಗೆ ತ್ವಾಂ ಆಹುರೇಕಂ ಪ್ರಜಾಪತಿ ಜಗತ್ತನ್ನು ಸೃಷ್ಟಿ ಮಾಡುವ ಮುಂಚೆ ನಿನ್ನ ಪ್ರಜಾಪತಿ ಅಂತ ಕರೀತು ವೇದ ಸೃಷ್ಟಾರಂ ಸರ್ವಲೋಕಾನಾಂ ಹಸಿತೋ ದೇವಲೋ ಬ್ರವೀತಿ ಕಪ್ಪು ಬಣ್ಣದವರು ದೇವಲನೆಂಬ ಮಹರ್ಷಿ ನೀನೇ ಲೋಕವನ್ನು ಸೃಷ್ಟಿ ಮಾಡಿದವನು ಅಂತ ಹೇಳಿದರು ವಿಷ್ಣುಸ್ತೋಮತಿ ದೂರ್ದರ್ಶ ತ್ವಂಚ ಯಜ್ಞೋ ಮಧುಸೂದನ ನೀನು ಹೈಗ್ರೀವನೇ ಆಗಿ ಮಧು ಮಧು ಮತ್ತು ಕೈಠವರನ್ನು ಕೊಂದವನು ಯಜ್ಞ ಸ್ವರೂಪಿ ಅಂತ ಅನೇಕ ವಾಕ್ಯಗಳಲ್ಲಿ ಸ್ತೋತ್ರ ಮಾಡಿ ಅಂಥ ನಿನಗೆ ಸಾತೇಹಂ ದುಃಖಮಾಖ್ಯಾಸ್ಯೇ ಪ್ರಣಯಾನ್ ಮಧುಸೂದನ ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ ಕೃಷ್ಣ ಅಣ್ಣ ನೀನು ಈ ಶಸ್ತ್ವಂ ಸರ್ವಭೂತಾನಾಂ ಏ ದಿವ್ಯಾಚ ಯೇ ಮಾನುಷಾ ಲೋಕದಲ್ಲಿರೋ ಎಲ್ಲವೂ ಸುಖ ದುಃಖಾದಿಗಳು ನಿನಗೆ ಸೇರಿದ್ದು ನಾನು ಅಗ್ನಿಯಲ್ಲಿ ಹುಟ್ಟಿದವಳು ಅಯೋ ನಿಜ ತಾಯಿ ಗರ್ಭದಲ್ಲಿ ಬಂದವಳಲ್ಲ ದೃಷ್ಟದ್ಯುಮ್ನ ತಂಗಿ ಐವರು ವೀರ ಶೌರರಾದ ಇಂದ್ರಪ್ರಾಯರಾದ ಗಂಡರನ್ನ ಪಡ್ಕೊಂಡವರು ಅಂಥ ನನಗಿಂಥ ಅವಮಾನವಾಯ್ತಲ್ಲ ಕೃಷ್ಣ ನಿನಗಿದು ಸಮ್ಮತವೇ ತುಷಾ ಭವಾಮಿ ಧರ್ಮೇಣ ಐವರು ಗಂಡಂದ್ರನ್ನ ಇಟ್ಕೊಳ್ಳೋದಲ್ಲ ಧರ್ಮದಿಂದ ಕೈ ಹಿಡಿದಿದ್ದಾರೆ ಸಾಹಂ ದಾಸೀಕೃತ ಬಲಾತ್ ಬಲಾತ್ಕಾರವಾಗಿ ಜೂಜನ್ನು ಮೋಸದಿಂದ ಅವರಾಡಿ ನಮ್ಮನ್ನು ಗೆದ್ದು ದಾಸಿ ಅಂತ ಮಾಡಿಕೊಂಡರು ಯತ್ಕೃಷ್ಯಮಾನ ಪ್ರೇಕ್ಷಂತೆ ಧರ್ಮಪತ್ನೀಂ ಯಶಸ್ವಿನಿ ಈ ನನ್ನ ಗಂಡಂದಿರು ಅವತ್ತು ನನ್ನ ಜೂಜಾಡುವ ಸೋತ ಸಂದರ್ಭದಲ್ಲಿ ಸುಮ್ಮನೆ ಗೊಂಬೆಗಳಂತ ನೋಡ್ತಾ ಇದ್ದರು ದಿಗ್ಬಲಂ ಭೀಮಸೇನಸ್ಯ ಭೀಮಸೇನ ಬಲಕ್ಕೆ ಧಿಕ್ಕಾರವಿರಲಿ ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾಳೆ ದಿಕ್ ಪಾರ್ಥಸ್ಯ ಜಗಾಂಡಿವಂ ಅರ್ಜುನನ ಗಾಂಡೀವಕ್ಕೆ ಅಧಿಕಾರವಿರಲಿ ಯೋ ಮೇ ವಿಪ್ರಕೃತಾಂ ಕ್ಷುದ್ರೈ ತಾಮ್ ಜನಾರ್ದನ ಎಲ್ಲ ನೋಡ್ತಾ ಇದ್ರು ನನ್ನನ್ನು ಹೆಂಡತಿ ರಕ್ಷಿತಲಾಗಿದ್ದರೆ ವ್ಯಭಿಚಾರದಲ್ಲಿ ಮಕ್ಕಳು ಹುಟ್ಟೋದಿಲ್ಲ ಅಂತಾರೆ ನನ್ನ ಮಾನವೇ ಹೋದರೆ ಯಾರಿಗೆ ಹೇಳಿ ನಾನು ಕೃಷ್ಣ ನನ್ನ ಕೈ ಬಿಟ್ಬಿಟ್ಟೆ ನೀನು ಪ್ರತಿವಿಂಧ್ಯಾ ಯುಧಿಷ್ಠರಾತಿ ಸುತ ಸೋಮ ಐವರು ಮಕ್ಕಳನ್ನು ಕೊಟ್ಟಿದ್ದಾರೆ ಈ ಗಂಡಂದರು ಅದು ನನ್ನ ಮಾರ ಮಾನವನ್ನು ಕಾಪಾಡಲಿಲ್ಲ ಯತ್ರ ದುರ್ಯೋಧನ ಕೃಷ್ಣ ಮುಹೂರ್ತಮಿ ಜೀವತಿ ಇನ್ನೊಂದು ಗಂಟೆ ಕಾಲ ದುರ್ಯೋಧನ ಬದುಕಿದ್ರು ನಾನು ಬದುಕುವುದು ಸಾಧ್ಯವಿಲ್ಲ ನಿನಗಿದನ್ನು ಹೇಳಬೇಕು ಅಂತ ನಾನು ಬದುಕಿದ್ದೇನೆ ನಿನ್ನ ಗಂಡಂದ್ರಿದ್ದಾರಲ್ಲಮ್ಮ ಕಾಪಾಡ್ತಾರೆ ಯೋಚನೆ ಮಾಡಬೇಡ ಅಂತ ಕೃಷ್ಣ ಹೇಳಿದ್ರೆ ಛೀ ಅಂದಳು ದ್ರೌಪದಿ ನೈವ ಮೇ ಪತ ನನಗೆ ಯಾವತ್ತೇ ಗಂಡಂದ್ರಲ್ಲ ಸತ್ತೋಗ್ಬಿಟ್ರು ಅಂದ್ಬಿಟ್ಟು ಈ ವಾಕ್ಯ ಹೇಗೆ ಅರ್ಥ ಮಾಡ್ತೀರಿ ನೈವ ಮೇ ಪತ ಯಶ್ ಸುಮಂಗಲಿ ಸ್ತ್ರೀ ಒಬ್ಬಳು ಹೇಳ್ತಾಳೆ ಕೃಷ್ಣ ನನಗೆ ಗಂಡಂದಿರಿಲ್ಲ ನಾನು ಆಗಿದ್ದೇನೆ ನ ಪುತ್ರನ ಚ ಬಾಂಧವ ನನ್ನ ಮಕ್ಕಳಿಲ್ಲ ಬಾಂಧವರಿಲ್ಲ ನ ಭ್ರಾತರೋ ನ ಪಿತ ತಂದೆಯೂ ಕೈ ಬಿಟ್ಟ ಸೋದರು ಕೈ ಬಿಟ್ಟರು ನೈವತ್ತೊಮ್ಮದು ಸೋದನ ನೀನು ಕೈ ಬಿಟ್ಟುಬಿಟ್ಟೆ ನನ್ನ ಅವತ್ತು ನನ್ನ ಗತಿ ಏನು ಯಾವುದಾದೊಂದು ಕಾರಣದಿಂದ ನನ್ನ ಕಾಪಾಡ್ಬೋದಾಗಿತ್ತು ನೀನು ಏನು ಕಾರಣ ಅಂತ ಕೇಳಿದರೆ ಸಂಬಂಧಾತಿ ಗೌರವಾತಿ ಸಖ್ಯಾತಿ ಪ್ರಭುತ್ವೇ ನೈವ ಕೇಶವ ಚತುರ್ಭಿ ಕಾರಣೀ ಕೃಷ್ಣ ತ್ವಯ ರಕ್ಷಾಸ್ಮಿ ನಿತ್ಯಶಃ ಎಲ್ಲ ಮಹಾವಾಕ್ಯಗಳು ಸಂಬಂಧಾತಿ ಪಿತೃಶ್ವಸೀಯ ಭಾರ್ಯಾತ್ವಾತಿ ವಸುದೇವನ ತಂಗಿಯ ಸೊಸೆ ಅಂತ ನೀನು ಸಂಬಂಧ ಇಟ್ಕೊಂಡಾದರೂ ನನ್ನ ಕಾಪಾಡಬಹುದಾಗಿತ್ತು ಗೌರವಾತಿ ಅಗ್ನಿಕುಂಡೋದ್ಭವಾತಿ ಸಾಮಾನ್ಯವಾದ ಸ್ತ್ರೀಯಲ್ಲ ಅಂತ ಸಖ್ಯತ್ವಾತಿ ನಿನ್ನ ಸ್ನೇಹಿತೆ ಭಕ್ತಿ ಉಳ್ಳವಳು ಎಂಬುದಾಗಿ ಪ್ರಭುತ್ವೇನ ನನಗೆ ಸಾಮರ್ಥ್ಯ ಇದೆ ಅಂತ ನಾನು ಕಾಪಾಡ್ಬೋದಾಗಿತ್ತು ನಾಲ್ಕು ಕಾರಣ ಇದ್ದರೂ ನಾನು ಕಾಪಾಡಲಿಲ್ಲ ನಾನಿದ್ದೇನು ಪ್ರಯೋಜನ ಅಂತ ಕೊಳೋ ಅಂತ ದ್ರೌಪದಿ ದೇವಿ ಆಗ ಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಅಮ್ಮ ಇನ್ನು ಹದಿಮೂರನೇ ವರ್ಷಕ್ಕೆ ನಿನ್ನೆ ಈ ಕಷ್ಟವನ್ನು ಯಾರು ತಂದು ಕೊಟ್ಟರೋ ಅವರ ಪತ್ನಿಯರೆಲ್ಲರೂ ಹೀಗೆ ಹೇಳ್ತಾರೆ ರೋದಿಷ್ಯಂತ ಸ್ತ್ರೀಯೋ ಹೇವಂ ಯೇಷಾಂ ಕ್ರುದ್ಧಾಶಿ ಭಾವಿನಿ ಸತ್ಯಂತೆ ಪ್ರತಿಜಾನಾಮಿ ರಾಜ್ಞಾಂ ರಾಜ್ಞಿ ಭವಿಷ್ಯಸಿ ಪಟ್ಟದ ರಾಣಿ ಆಗ್ತೀಯೇ ಚಕ್ರವರ್ತಿನಿ ಆಗ್ತೀಯೇ ಇದೊಂದು ಪರೀಕ್ಷಾ ಕಾಲ ಅಂತ ತಿಳ್ಕೋ ಪತೇದ್ಯೌಹು ಹಿಮವಾನ್ ಶೀರ್ಯೇತ್ ಆಕಾಶ ಕಳಚಿ ಬಿದ್ದರು ಹಿಮೋತ್ ಪರ್ವತ ಒಡೆದು ಬಿದ್ದರು ಪೃಥಿವೀ ಶಕಲೀ ಭವೇತ್ ಭೂಮಿ ಚೂರು ಚೂರಾದರು ಶುಷ್ಯೇತಿ ತೋಯನಿಧಿ ಕೃಷ್ಣೆ ಸಮುದ್ರವೇ ಬಣಿಗೆ ಹೋದರು ಕೃಷ್ಣೇ ನಮೇಮೋ ಘಮ್ಮಚೋ ಭವೇತ್ ನನ್ನ ಮಾತು ಸುಳ್ಳಾಗೋದಿಲ್ಲ ಅಂತ ಕೃಷ್ಣ ನಾನು ನಿನ್ನ ಮುಡಿಯನ್ನು ಮುಡಿಯುತ್ತೇನೆ ನಿನ್ನ ಗಂಡಂದ್ರ ಕೈ ಬಿಟ್ಟು ನಾ ಬಿಡೋದಿಲ್ಲ ಅಂಥೇಳಿ ದ್ರೌಪದಿ ದೇವಿಯ ಮುಡಿಯನ್ನು ಅವನು ಸಾವಿರ್ತಾನೆ ಆ ಹೊತ್ತಿಗೆ ದ್ರುಪದ ಮಹಾರಾಜನು ದೃಷ್ಟದ್ಯುಮ್ನ ಮೊದಲಾದವರು ಬಂದು ದ್ರೌಪದಿಯನ್ನು ಸಮಾಧಾನ ಮಾಡ್ತಾರೆ ಏನು ಮತ್ತೆ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾಳೆ ಪಾಪ ದ್ರೌಪದಿ ದೇವಿ ಎಷ್ಟೊಂದು ಕಥೆಗಳನ್ನು ಹೇಳೋಣ ಸಮಾಧಾನ ಮಾಡಿ ಕೃಷ್ಣ ದ್ವಾರಕೆಗೆ ಹೊರಟು ಬಿಟ್ಟ ಬಕದಾಲ್ ಬೆರೆಂಬ ಮಹರ್ಷಿಗಳು ಇದ್ದ ಜಾಗಕ್ಕೆ ಧರ್ಮರಾಜಾದಿಗಳು ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ ದ್ರೌಪದಿ ಮತ್ತು ಯುಧಿಷ್ಠರಲ್ಲಿ ಅರಣ್ಯವಾಸದ ಉದ್ದಕ್ಕೂ ಒಂದೇ ವಿಷಯದಲ್ಲಿ ಸಂವಾದ ಅನೇಕ ಅಧ್ಯಾಯಗಳಲ್ಲಿ ಬರುತ್ತೆ ಕ್ಷತ್ರಿಯನಿಗೆ ಕ್ಷಮೆ ಎಂಬ ಗುಣವೇ ಶ್ರೇಷ್ಠ ಅಂತ ಧರ್ಮರಾಜ ಹೇಳೋಣ ಇಲ್ಲ ಇಲ್ಲ ಕೋಪಕ್ಕೆ ಕಾಲ ಇರ್ತದೆ ಶಾಂತಿಗೆ ಬೇರೆ ಕಾಲ ಇರ್ತದೆ ಎರಡನ್ನು ಒಂದೇ ಮಾಡುವನು ರಾಜ್ಯವನ್ನು ಕಳ್ಕೊಂಡು ಇಹಪರ ಬಾಹಿರನಾಗ್ತಾನೆ ಅಂತ ದ್ರೌಪದಿ ಇದರಲ್ಲಿ ಇವತ್ತಿಗೂ ನಾವು ಎಷ್ಟೋ ವಿಷಯಗಳನ್ನು ಕಲಿಬೇಕು ಧರ್ಮರಾಜನಿಗೆ ಬೈತಾಳೆ ನಿನಗಿಂತ ದುರ್ಬುದ್ಧಿ ಕೊಟ್ಟನಲ್ಲ ದೇವರು ಹೆಂಡತಿ ಮಾನ ಹೋದರೂ ಸಹನೆ ಅಂತ ಮಾತಾಡ್ತೀಯಲ್ಲ ಮೋಧಾತ್ರೆ ವಿಧಾತ್ರೆ ಚ ಯೌ ಮೋಹಂ ಚಕ್ರತೋಹು ನಿನ್ನ ಬುದ್ಧಿ ಮುಖ ಮಾಡಿಬಿಟ್ರಲ್ಲ ಅಂತ ದ್ರೌಪದಿ ಬೈಯುವುದು ಅದಕ್ಕೆ ಧರ್ಮರಾಜ ಉತ್ತರ ಹೇಳುವುದು ಅದಕ್ಕೆ ಭೀಮಸೇನಾ ಮತ್ತೆ ಸೇರಿಕೊಳ್ಳುವುದು ಇದು ಹೀಗೆ ಅನೇಕ ದಿವಸ ನಡೆದು ಆಮೇಲೆ ಒಂದು ದಿವಸ ವೇದವ್ಯಾಸರೇ ಬಂದು ಯುಧಿಷ್ಠರನ್ನು ಸಮಾಧಾನ ಮಾಡ್ತಾರೆ ಪ್ರತಿಸ್ಮೃತಿ ಎಂಬ ವಿದ್ಯೆಯನ್ನು ಕೊಡ್ತಾರೆ ಆ ಪ್ರತಿಸ್ಮೃತಿ ಎಂಬ ವಿದ್ಯೆಯಿಂದ ಇಷ್ಟಾರ್ಥವನ್ನೆಲ್ಲ ಪಡ್ಕೊಳ್ಬೋದು ಅಂತ ಒಂದು ಫಲಶ್ರುತಿಯನ್ನು ಹೇಳ್ತಾರೆ ಅಸ್ತ್ರಹೇತೋಹೋ ಮಹೇಂದ್ರಂಚ ವೇದವ್ಯಾಸರು ಹೇಳಿದರು ನೀವು ಅಸ್ತ್ರಶಸ್ತ್ರ ಸಂಪನ್ನರಾಗಬೇಕು ಅದಕ್ಕಾಗಿ ನಿನ್ನ ತಮ್ಮ ಈ ಅರ್ಜುನ ಇಂದ್ರ ಪರ್ವತಕ್ಕೆ ಹೋಗಲಿ ಇಂದ್ರಕೇಲ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಲಿ ರುದ್ರನನ್ನು ಧ್ಯಾನ ಮಾಡಲಿ ವರುಣ ಧ್ಯಾನ ಮಾಡಲಿ ಕುಬೇರನನ್ನು ಧ್ಯಾನ ಮಾಡಲಿ ಯಮುನನ್ನು ಧ್ಯಾನ ಮಾಡಲಿ ಅಂದರೆ ಐಂದ್ರಾಸ್ತ್ರ ಪಾಶುಪದಾಸ್ತ್ರ ವಾರಣಾಸ್ತ್ರ ಕೌಬೇರಾಸ್ತ್ರ ಯಾಮ್ಯಾಸ್ತ್ರ ಇವೆಲ್ಲವನ್ನು ಕೊಡುವಂಥ ಸಾಧಕವಾದಂಥ ಒಂದು ವಿದ್ಯೆ ಪ್ರತಿಶ್ರುತಿ ಅಥವಾ ಪ್ರತಿಸ್ಮೃತಿ ಎಂಬುದು ಅದನ್ನು ಉಪದೇಶ ಮಾಡಿ ಅವರು ಹೊರಟು ಬಿಟ್ಟರು ಈ ಕಡೆಯಲ್ಲಿ ಅರ್ಜುನನಿಗೆ ಧರ್ಮರಾಜ ನೋಡಪ್ಪ ನೀನೇ ಈ ಕೆಲಸ ಮಾಡಬೇಕು ಅಂಥೇಳಿ ಇಂದ್ರಕೀಲ ಪರ್ವತಕ್ಕೆ ಅರ್ಜುನನನ್ನು ಕಳಿಸ್ತಾ ಇದ್ದಾನೆ